ಮಹಿಮ್ನ ಸ್ತೋತ್ರದ ಎಂಟನೆಯ ಶ್ಲೋಕದ ಟೀಕೆಯನ್ನು ನೋಡ್ತಾ ಇದ್ವಿ ನಿನ್ನೆ ವಿಷಯ ಮೃಗತೃಷ್ಣ ಅನ್ನೋ ಜಾಗದಲ್ಲಿ ವಿರಾಮವನ್ನು ಕೊಟ್ಟಿದ್ವಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ विषय मृगतृष्णा विषया इंद्रिया शब्द स्पर्श रूप रसगंध शब्द स्पर्श रूप रसगंधा ते एव मृगतृष्णा जलबुद्ध्या गृह्यमाणा मरीचिका ಮೃಗತೃಷ್ಣಿಕೆ ಮೃಗಜಲ ಮರುಭೂಮಿಯಲ್ಲಿ ಸೂರ್ಯನ ರಶ್ಮಿಯ ಕಾರಣದಿಂದ ನೆಲ ತುಂಬ ಕಾದು ಹೋದಾಗ ನೀರಿದ್ದಂಗೆ ಕಾಣಿಸುತ್ತೆ ನಿಜವಾಗ್ಲೂ ನೀರಲ್ಲ ಆದರೆ ಮೃಗಗಳು ನೀರು ಅಂತ ಭ್ರಮಿಸಿ ಅದರ ಹಿಂದೆ ಓಡಿ ನೀರು ಸಿಗುತ್ತೆ ಎಂಬ ಆಸೆಯಿಂದ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ ಕೊನೆಗೆ ನೀರು ಸಿಗುವುದಿಲ್ಲ ಪ್ರಾಣವನ್ನು ಕಳ್ಕೊಳ್ತವೆ ಆ ತರಹ ಮನುಷ್ಯ ಶಬ್ದ ಸ್ಪರ್ಶ ರೂಪರಸಗಂಧ ಇಂಥ ಐದು ಜ್ಞಾನೇಂದ್ರಿಯಗಳಿಂದ ಪಡೆಯುವಂತಹ ವಿಷಯ ಸುಖಗಳು ಇದನ್ನು ಯಥಾರ್ಥ ಸುಖ ಅಂತ ತಿಳ್ಕೊಂಡಿದ್ದಾನೆ ಹೇಗೆ ಮೃಗಜಲವನ್ನು ನೋಡಿ ಮೃಗ ಜಲ ಅಂತ ತಿಳ್ಕೊಳ್ತವು ಆ ತರಹ ಮನುಷ್ಯ ವಿಷಯಗಳಲ್ಲಿರುವಂತಹ ಸುಖವನ್ನ ಆತ್ಯಂತಿಕ ಸುಖ ಅಂತ ತಿಳ್ಕೊಂಡಿದ್ದಾನೆ ಇದನ್ನ ವಿವೇಕ ಚೂಡಾವಣೆಯಲ್ಲಿ ಭಗವತ್ಪಾದರು ತುಂಬ ಸೊಗಸಾಗಿ ಬೇರೆ ತರ ಹೇಳ್ತಾರೆ ವಿಷಯಗಳ ಹಿಂದೆ ಓಡಿ ಬೇರೆ ಬೇರೆ ಪ್ರಾಣಿಗಳು ಪ್ರಾಣಗಳನ್ನು ಕಳ್ಕೊಳ್ತವೆ ಒಂದು ಕವಿ ಸಮಯ ಏನು ಅಂತಂದರೆ ಈ ಮೃಗವನ್ನ ಹಿಡಿಯಲಿಕ್ಕೆ ವೀಣೆಯನ್ನು ನುಡಿಸಿದ್ರೆ ಆ ಮೃಗ ಆ ವೀಣೆಯ ಶಬ್ದವನ್ನು ಕೇಳಿ ಮೂರ್ಛೆ ಹೊಂತಾ ಇತ್ತು ಆಗ ಅದನ್ನ ಹಿಡಿತಾ ಇದ್ರು ಇದು ಶ್ರವಣೇಂದ್ರಿಯ ಕಿವಿಯ ಮಾತು ಕಿವಿಯಿಂದ ಹೇಗೆ ಅನರ್ಥ ಆಗುತ್ತೆ ಜ್ಞಾನೇಂದ್ರಿಯ ಕಿವಿ ಇದರಿಂದ ಆಗುವಂತಹ ಅನರ್ಥ ಮೃಗಕ್ಕೆ ಆನೆ ಸಾಮಾನ್ಯವಾಗಿ ಆನೆಯನ್ನು ಕಳಗಿಸೋದು ತುಂಬ ಕಷ್ಟ ಅಂಥದ್ರಲ್ಲಿ ಏನು ಮಾಡ್ತಾರೆ ಹೆಣ್ಣಾನೆಯನ್ನು ಉಪಯೋಗಿಸಿ ಎರಡು ಮೂರು ಹೆಣ್ಣಾನೆಗಳಿದ್ದರೆ ಆ ಆನೆಯ ಸ್ವಭಾವ ಸ್ವಲ್ಪ ಸಾಮಾನ್ಯ ಆಗುತ್ತೆ ಆಗ ಅದನ್ನು ಹಿಡಿದು ಬಿಡ್ತಾರೆ ಇದು ಸ್ಪರ್ಶೇಂದ್ರಿಯ ಚರ್ಮದ ಮಾತು ಚರ್ಮದಿಂದ ಹೇಗೆ ಮೋಸ ಹೋಯಿತು ಆನೆ ಪತಂಗ ಜ್ಯೋತಿಯನ್ನು ನೋಡಿ ಅದರಲ್ಲಿ ಆಕರ್ಷಣೆ ಹೊಂದಿ ಏನಾಗುತ್ತೆ ಆ ಜ್ಯೋತಿಯೊಳಗೆ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ ಯಾಕೆಂದರೆ ಜ್ಯೋತಿ ಉರಿತಾ ಇರುವಂಥದ್ದು ಅದು ಪತಂಗದ ಮಾತು ಕಣ್ಣಿನಿಂದ ಯಾವ ಅನರ್ಥ ಆಗುತ್ತೆ ಅದಕ್ಕೆ ಉದಾಹರಣೆ ಪತಂಗ ಯಾವುದಾದ್ರೂ ಈ ಪ್ರಕಾಶವನ್ನು ಅರಸಿ ಹೋಗುವಂತಹ ಹೂಳುಗಳು ಅಂತ ತಗೊಳ್ಳಿ ಮುಂದೆ ಇರೋದು ಭೃಂಗ ದುಂಬಿ ಅದೇನ್ ಮಾಡುತ್ತೆ ಕಮಲದ ಹೂವಲ್ಲಿ ಸುಗಂಧ ಇದೆ ಆ ಸುಗಂಧವನ್ನು ಅರಸಿ ಹೋಗಿ ಅದಕ್ಕೆ ಸಾಯಂಕಾಲ ಆಗಿ ಕಮಲ ಮುಚ್ಕೊಳ್ಳೋದು ಗೊತ್ತಾಗಲ್ಲ ಅದರ ಒಳಗಡೆ ಎದ್ದು ಸತ್ತು ಹೋಗುತ್ತೆ ಇದು ಘ್ರಾಣೇಂದ್ರಿಯ ಮೂಗಿನ ಮಾತು ಮೂಗಿಂದ ನಮ್ಮ ಘ್ರಾಣೇಂದ್ರಿಯದಿಂದ ಹೇಗೆ ನಾವು ಮೋಸ ಹೋಗ್ತೀವಿ ಇನ್ನೊಂದು ಮತ್ಸ್ಯ ಮೀನು ಗಾಳದಲ್ಲಿ ಇರುವಂತಹ ಯಾವುದೋ ಒಂದು ಹುಳುವನ್ನು ತಿನ್ನಲಿಕ್ಕೆ ಹೋಗಿ ಆ ಹುಳುವಿನ ಆಸೆಯಿಂದ ನಾಲಿಗೆಯ ಕಾರಣವಾಗಿ ಮೋಸ ಹೋಗುತ್ತೆ ಇದೆಲ್ಲ ಹೇಳಿ ಏನು ಹೇಳ್ತಾರೆ ಭಗವತ್ಪಾದರು ಒಂದೊಂದು ಇಂದ್ರಿಯದ ಲೋಭದಿಂದ ಇಷ್ಟೆಲ್ಲ ಅನರ್ಥ ಇದೆ ಮತ್ತೆ ಮನುಷ್ಯ ಅಂತ ಅಂತ ಹೇಳುವಂಥವರು ಮನುಷ್ಯರು ಅಂತ ಹೇಳಲ್ಪಡೋರು ಐದೈದು ಇಂದ್ರಿಯಗಳನ್ನು ಹೊಂದಿರುವಂಥವರು ಅವರಿಗಿನ್ನೆಷ್ಟು ಮೋಸ ಆಗಬಹುದು ಅಂತ ಯೋಚಿಸಿ ನೋಡಿ ಅದೇ ಇಲ್ಲಿ ವಿಷಯ ಮೃಗದೃಷ್ಟ ವಿಷಯಗಳಲ್ಲಿ ಇಂದ್ರಿಯ ವಿಷಯಗಳಲ್ಲಿ ಸುಖ ಇದೆ ಅಂತ ಅರಸಿ ಹೋಗುವಂಥ ಪ್ರವೃತ್ತಿ ಮನಸ್ಸಿನದ್ದು ಸುಖ ಇಲ್ಲದೆ ಇರುವಂಥ ವಸ್ತುವಿನಲ್ಲಿ ಸುಖ ಇದೆ ಅಂತ ತಿಳ್ಕೊಳ್ಳುವಂಥದ್ದು ಜಲಬುದ್ಧ್ಯಾ ಗೃಹ್ಯಮಾನ ಮರೀಚಿಕ ನೀರಿದೆ ಎಂಬ ಭ್ರಮೆಯಿಂದ ಆಶ್ರಯಿಸಲ್ಪಡುವಂತಹ ಮೃಗತೃಷ್ಣೆ ಹೇಗೋ ಆ ತರಹ ಮನುಷ್ಯರು ಇಂದ್ರಿಯದಲ್ಲಿ ಸುಖ ಇದೆ ಅಂತ ಹೇಳಿ ಅದನ್ನು ಅರಸಿ ಹೋಗ್ತಾರೆ ಇಂದ್ರಿಯಗಳ ಸುಖಗಳನ್ನು ಅರಸಿ ಹೋಗ್ತಾರೆ यथा मृगतृष्णा रविश्मि जल विरुद्ध जलविरुद्धस्वभावा अपि भ्रांत्या जलमयी इव आभासते तथा विषया अपि दुःखरूपाः भ्रांत्या सुख आभासन्ते इति रूपकार्थः ಹೇಳಿದ್ದೇನೆ ಹೇಗೆ ನೀರಿಲ್ಲದಂತಹ ಮೃಗದೃಷ್ಟಿಯು ನೀರಿನಂತೆ ಕಾಣಿಸುತ್ತೋ ಆ ತರಹ ಸುಖ ಇಲ್ಲದೆ ಇರುವಂತಹ ಇಂದ್ರಿಯ ವಿಷಯಗಳು ಸುಖ ಇದ್ದ ಹಾಗೆ ಕಾಣಿಸ್ತವೆ ಆ ಕಾರಣದಿಂದ ಮನುಷ್ಯ ಭ್ರಾಂತಿಗೆ ಒಳಪಡ್ತಾನೆ यत्र जीवोऽपि स्वात्मा स्वात्मारामतां प्राप्तः न विषयासक्तो भवति तत्र किमु वक्तव्यं नित्यमुक्तः परमेश्वरः विषयैः न अभिभूयते इत्यभिप्रायः न हि स्वात्मारामं विषयं मृगतृष्णा ಭ್ರಮಯತಿ ಅಂತ ಶ್ಲೋಕದಲ್ಲಿರೋದು ಆತ್ಮಾರಾಮರಾದಂತಹ ಮನುಷ್ಯರು ಕೂಡ ಮನುಷ್ಯ ಶರೀರದಲ್ಲಿ ಭಗವತ್ ಕೃಪೆಯಿಂದ ಬ್ರಹ್ಮಜ್ಞಾನಿಗಳಾಗಿರುವಂಥವರು ಅವರನ್ನು ಕೂಡ ವಿಷಯ ಮೃಗತೃಷ್ಣೆ ಭ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿತ್ಯ ಮುಕ್ತರ ವಿಷಯವಾದರೂ ಹೇಳಲಿಕ್ಕೇನಿದೆ ಖಂಡಿತವಾಗಿಯೂ ನಿನ್ನಂತಹ ನಿತ್ಯ ಮುಕ್ತರು ಶಿವನಿಗೆ ಹೇಳ್ತಾರದು ಕವಿ ಶಿವ ಅಥವಾ ವಿಷ್ಣು ಇಬ್ಬರಿಗೂ ನಿನ್ನಂತಹ ನಿತ್ಯ ಮುಕ್ತರು ಹೇಗೆ ತಾನೇ ಭ್ರಮೆಗೊಳ್ಳಲಿಕ್ಕೆ ಸಾಧ್ಯ ಇಂದ್ರಿಯ ವಿಷಯಗಳಲ್ಲಿ ತೇನ ವೃಷಭಾರೂಢ ಖಟ್ವಾಂಗ ಪರಶು ಫಣಿ ಕಪಾಲ ಅಲಂಕೃತ ಚತುರ್ಭುಜ ಚರ್ಮವಸನ ಭಸ್ಮಾಂಗರಾಗ ವಿವಿಧ ಭೂಷಣ ಮಾಹೇಶ್ವರಿ ಮೂರ್ತಿ ಗುರುಪದೇಶೇನ ಜ್ಞಾತ ಸ್ತುತ್ಯಾದಿಭಿ ಆರಾಧ್ಯ ಇತ್ಯರ್ಥ ಯಾವ ಪರಿಕರಗಳೊಂದಿಗೆ ಭಗವಂತನ ಆಕೃತಿಯನ್ನು ಹೇಳಿದ್ದಾರೋ ಅದು ಗುರುವಿನ ಉಪದೇಶದ ಮೂಲಕ ಅದನ್ನು ಅನುಸಂಧಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತಿಯನ್ನು ಪಡೆಯಬೇಕು ಅಂತನ್ನೋದು ಅದರ ಸಂಗ್ರಹಾರ್ಥ वस्तुतस्तु पुरुष प्रधान महत अहंकार तन्मात्र इंद्रिय भूतानी महोक्षादि रूपेण गुप्तानी भगवंत महेश्वर उपासते इति पुरुषा प्रधान महत्व अहंकार ತನ್ಮಾತ್ರೆಗಳು ಇಂದ್ರಿಯಗಳು ಇವೆಲ್ಲವೂ ಕೂಡ ಮತ್ತು ಭೂತಗಳು ಪಂಚಭೂತಗಳು ಇವೆಲ್ಲವೂ ಕೂಡ ಆ ಏಳು ಪರಿಕರಗಳು ಏನು ಹೇಳಿದ್ರು ಮಹೋಕ್ಷ ಖಟ್ವಾಂಗ ಪರಶು ಅಜಿನ ಭಸ್ಮ ಫಣಿನ ಕಪಾಲಂ ಈ ಏಳು ರೂಪಗಳಲ್ಲಿ ಈ ಪುರುಷ ಪ್ರಧಾನ ಮಹತ್ತು ಅಹಂಕಾರ ತನ್ಮಾತ್ರೆಗಳು ಇಂದ್ರಿಯಗಳು ಮತ್ತು ಪಂಚಭೂತಗಳು ಈ ಏಳು ಆ ಏಳು ಈ ಏಳು ಅಂದರೆ ಸಮ ಇರೋದರಿಂದ ಈ ಎಲ್ಲ ತತ್ವಗಳು ಭಗವಂತನನ್ನ ಉಪಾಸನೆ ಮಾಡುತ್ತವೆ ಗುಪ್ತವಾಗಿ ಅಂದರೆ ಇದು ಈ ಎಲ್ಲ ತತ್ವಗಳು ಭಗವಂತನ ಪರಿಕರಗಳಾಗಿ ಅವನ ಉಪಾಸನೆಯನ್ನು ಮಾಡುತ್ತವೆ ಜಗತ್ ಕುಟುಂಬಸ್ಯ ತತ್ವಾನಿ ಏವ ಉಪಕರಣಂ ಉಪಕರಣ इति ನಿಷ್ಕರ್ಷ ಜಗತ್ತೇ ಯಾರ ಕುಟುಂಬವೋ ಅಂತಹ ಭಗವಂತನಿಗೆ ಈ ತತ್ವಗಳು ಈ ಏಳು ತತ್ವಗಳು ಅವನಿಗೆ ಉಪಕರಣ ಅಂತನ್ನೋದು ಈ ಶ್ಲೋಕದ ನಿಷ್ಕರ್ಷ ಮತ್ತೆ ಶಿವಪಕ್ಷವಾಗಿ ವ್ಯಾಖ್ಯಾನ ಮಾಡಿದ್ದಾಯಿತು ವಿಷ್ಣು ಪಕ್ಷವಾಗಿ ಏನಿರ್ಬೋದು ಅರ್ಥ ಶ್ಲೋಕದ್ದು ಅಂತನ್ನೋದು ಹೇಳ್ತಾರೆ ಹರಿಪಕ್ಷೇತು ಮಹೋಕ್ಷ ಅಕ್ಷ ಚಕ್ರಂ ಅಕ್ಷೋ ರಥವಯ ರಥಾವಯವಕೆ ಚ ವಿಭೀತಕೆ ಸ್ಯಾತ್ ಅಕ್ಷಾಣಿ ವಿದು ಇಂದ್ರಿಯಾಣಿ ಇತಿ ಧರಣಿ ಧರಣಿ ಕೋಶದಲ್ಲಿ ಅಕ್ಷ ಅಂತನ್ನೋದಕ್ಕೆ ಚಕ್ರ ಅಂತ ಅರ್ಥ ಇದೆ ಎಂಥ ಚಕ್ರ ಮಹೋ ಅಕ್ಷ ಅಂತ ಮಾಡಿದ್ದಾರೆ ಅಲ್ಲಿ ಮಹಾ ಉಕ್ಷ ಅಂತ ಮಾಡಿದ್ರು ಇಲ್ಲಿ ಮಹೋ ಅಕ್ಷ ಅಂತ ಮಾಡಿದ್ದಾರೆ ಮಹಾ ಅಂದ್ರೆ ಏನು ತೇಜೋರೂಪಂ ತೇಜೋ ರೂಪವಾದಂತಹ ಅಕ್ಷ ಚಕ್ರ ಸುದರ್ಶನ ಚಕ್ರ ಭಸ್ಮಫಣಿನಃ ಭಸ್ಮವತ್ ಶುಭ್ರಸ್ಯ ಕೋಮಲಾಂಗಸ್ಯ ಚ ಫಣಿನಃ ಶೇಷಸ್ಯ ಅಜಿನಂ ಶರೀರತ್ವಕ್ ಖಟ್ವಾ ಶಯ್ಯಾ ಭಸ್ಮ ಫಣಿನಃ ಅಂತಿತ್ತು ಅಲ್ಲೇನ್ ಮಾಡಿದ್ರು ಭಸ್ಮ ಅನ್ನೋದು ಚಿತಾಭಸ್ಮ ಖಟ್ವಾ ಖಟ್ವಾಂಗಂ ಅಂತ ಅಲ್ಲಿ ಮಾಡಿದ್ರು ಇಲ್ಲಿ ಖಟ್ವಾ ಅಂತ ಮಾಡ್ತಾ ಇದ್ದಾರೆ ಖಟ್ವಾ ಅಂದ್ರೆ ಏನು ಮಂಚ ಯಾವ ಮಂಚ ಭಸ್ಮಫಣಿನಃ ಖಟ್ವಾ ಭಸ್ಮದ ಹಾಗೆ ಶುಭ್ರವಾದಂತಹ ಕೋಮಲ ಭಸ್ಮ ಯಾವಾಗಲೂ ಮುಟ್ಟೋದಕ್ಕೆ ತುಂಬ ಕೋಮಲವಾಗಿರುತ್ತೆ ಅಂತಹ ಕೋಮಲಗಳು ಕೋಮಲ ಅಂಗವುಳ್ಳಂತಹ ಕೋಮಲ ತ್ವಚೆಯುಳ್ಳಂತಹ ಶೇಷನೇ ಇವನಿಗೆ ಮಂಚ ವಿಷ್ಣು ಶೇಷ ಶಯನನಾಗಿ ಮಲಗಿರುವಂತಹ ರೂಪ ಇದು ಶೇಷಸ್ಯ ಅಜಿನಂ ಶರೀರತ್ವಕ್ ಖಟ್ವಾ ಅಜಿನಂ ಖಟ್ವಾ ಅಜಿನಂ ಅಂತ ಮಾಡಿದ್ದಾರೆ ಖಟ್ವಾ ಮಾತ್ರ ಅಲ್ಲ ಖಟ್ವಾ ಇವನ ಶೇಷನ ಅಜಿನಂ ತ್ವಕ್ಕು ಚರ್ಮ ಅದೇ ಮಂಚ ತಥಾ ಕಪಾಲಂ ಕಂ ಶಿರ ಪಾಲ್ಯತೆ ಅನೇನ ಇತಿ ಕಪಾಲಂ ಶಿರ ಉಪಾ ಉಪಧಾನ ಕಪಾಲಂ ಅಂತಂದ್ರೆ ಅಲ್ಲಿ ಕಪಾಲ ಅಂತಾನೆ ಮಾಡಿದ್ರು ಇಲ್ಲಿ ಶಿರ ಪಾಲ್ಯತೆ ಅನೇನ ತಲೆಯು ರಕ್ಷಿಸಲ್ಪಡ್ತದೆ ಇದು ಇದಕ್ಕೆ ಹೇಳ್ತಾರೆ ದಿಂಬಿಗೆ ಹೇಳ್ತಾರದು ತಲೆಗೆ ಒಂದು ಆಶ್ರಯ ದಿಂಬು ಕಂ ಶಿರ ಪಾಲ್ಯತೆ ಅನೇನ ಇತಿ ಕಪಾಲಂ ಶಿರ ಉಪ ಉಪಧಾನ ತಲೆಗೆ ದಿಂಬು ಅದು ಕೂಡ शेषणे ಭಸ್ಮ ಭಸ್ಮಫಣಿನೋ ಅಂಗಂ ಕಿಂಚಿತ್ ಉಚ್ಛ್ರಿತಾವಯವ ವಿಶೇಷ ಅದೇ ಮಲಗಿರುವಂತಹ ಜಾಗದಲ್ಲೇ ಸ್ವಲ್ಪ ಉಬ್ಬಿರುವಂತಹ ಪ್ರದೇಶ ಅದು ಶೇಷನ ಅಂಗವೇ ಅದೇ ಇವನಿಗೆ ದಿಂಬು ಅಥವಾ ಕೇನ ಜಲೇನ ಪಾಲ್ಯತೆ ಇತಿ ಕಪಾಲಂ ಪದ್ಮಂ ಶಂಖೋವಾ ಅಥವಾ ಇನ್ನೊಂದು ಅರ್ಥ ಕಪಾಲ ಅನ್ನೋದಕ್ಕೆ ಕೇನ ಪಾಲ್ಯತೆ ಅಂತ ಇನ್ನೊಂದು ವ್ಯುತ್ಪತ್ತಿಯನ್ನು ಕೊಡ್ತಾ ಇದ್ದಾರೆ ಜಲೇನ ಪಾಲ್ಯತೆ ಜಲದಿಂದ ರಕ್ಷಿಸಲ್ಪಡ್ತವೆ ಯಾವುದು ಶಂಖವೂ ಹೌದು ಕಮಲವೂ ಹೌದು ಇವನ ಆಕೃತಿಯಲ್ಲಿರುವಂತಹ ಪರಿಕರಗಳು ವಿಷ್ಣುವಿನ ಆಕೃತಿಯಲ್ಲಿರುವಂತಹ ಪರಿಕರಗಳು ತಸ್ಮಿನ್ ಪಕ್ಷೇ ಭಸ್ಮಫಣಿನೋ ಅಂಗಂ ಅಜಿನಂ ಚ ಖಟ್ವಾ ಅಂಗಂ ಪರ್ಯಂಕಸ್ಥಾನೀಯಂ ಅಜಿನಂಚ ತದುಪರಿ ಆಸ್ತೃತ ವಸ್ತ್ರಸ್ಥಾನೀಯಂ ಆಗ ಅನ್ವಯವನ್ನು ಬೇರೆ ಥರ ಮಾಡ್ತಾ ಇದ್ದಾರೆ ಭಸ್ಮಫಣಿ ಈ ಭಸ್ಮಫಣಿ ಅಂತಂದರೆ ಶೇಷ ಶೇಷನ ಅಂಗವೇ ಶೇಷನ ಅಂಗವು ಮತ್ತು ಅಜಿನವು ಅಂತ ಅವಾಗೇನಾಗುತ್ತೆ ಅಂಗ ಅಂತನ್ನೋದು ಶೇಷ ಅವನು ಪರ್ಯಂಕ ಸ್ಥಾನೀಯ ಮಂಚದ ಜಾಗದಲ್ಲಿ ಶೇಷ ಮತ್ತು ಅಜಿನಂ ಅದರ ಮೇಲೆ ಹಾಸಿರುವಂತಹ ಬಟ್ಟೆ ಅಂತ ತಗೋಬೇಕು ತಥಾ ಪರಶುರಿತಿ ಪರಶುರಾಮ ಅವತಾರ ಅಭಿಪ್ರಾಯೇಣ ಪರಶುಹು ಅಂತ ಬಂತು ಅಂತಂದ್ರೆ ಪರಶುರಾಮ ಅವತಾರದಲ್ಲಿ ಪರಶು ಇವನಿಗೆ ಆಯುಧವಾಗಿತ್ತು ಆ ಕಾರಣದಿಂದ ಹೇ ವರದ ಏತಾವದೇವ ತಂತ್ರೋಪಕರಣಂ ಇತ್ಯಾದಿ ಪೂರ್ವವತ್ ಎಷ್ಟೇ ನಿನ್ನ ಅಂಗಗಳು ಎಷ್ಟೇ ನಿನ್ನ ಪರಿಕರವು ಅಂತನ್ನೋದು ಹಿಂದಿನ ತರಹವೇ ಅನ್ವಯವನ್ನು ಮಾಡ್ಕೋಬೇಕು ಮತ್ತೆ ಹಿಂದಿನ ತರಹವೇ ಇಷ್ಟೇ ಅಂಗಗಳು ಇಷ್ಟೇ ಪರಿಕರಗಳು ಉಳ್ಳಂತಹ ನೀನು ಸುರರಿಗೆ ಅವರಿಗೆ ಬೇಕಾದಂತಹ ಎಲ್ಲ ವೃದ್ಧಿಯನ್ನ ಸಂಪತ್ತನ್ನ ಕೊಡುತ್ತೀಯೇ ಯಾಕದು ನೀನೇ ಇಟ್ಕೋಬೋದಲ್ಲ ಅಂತಂದ್ರೆ ಇಲ್ಲ ನಹಿ ಸ್ವಾತ್ಮಾರಾಮಂ ವಿಷಯ ಮೃಗದೃಷ್ಣ ಭ್ರಮಯತಿ ಅಂತ ಹಿಂದಕ್ಕೆ ಸೇರಿಸ್ಕೋಬೇಕು ಅಥವಾ ವಿಷಯ ಮೃಗದೃಷ್ಣ अविद्या अन्तःकरणोपरक्तं प्रतिबिम्बकल्पं जीवं व्यामोहयत्यपि रामम् अनन्तसत्यज्ञान आनन्दात्मकत्वेन योगिनां रतिविषयं त्वां बिम्बकल्पं न मोहयति न स्व आवरणांशेन अभिभवति ವಿಷಯ ಮೃಗತೃಷ್ಣೆಯು ಜೀವಿಗಳಿಗೆ ಜೀವಿಗಳಿಗೆ ತೊಂದರೆಯನ್ನು ಮಾಡುತ್ತೆ ವಿಷಯಗಳೆಂಬ ಮೃಗತೃಷ್ಣೆ ಅದು ಜೀವಿಗಳಿಗೆ ತೊಂದರೆಯನ್ನು ಮಾಡುವಂಥದ್ದು ಸ್ವಾತ್ಮಾರಾಮನಾದಂತಹ ನಿನಗೆ ಇವು ತೊಂದರೆಯನ್ನು ಮಾಡುವುದಿಲ್ಲ ಯಾಕೆ ಯಾಕೆ ಅಂದರೆ ಅನಂತ ಸತ್ಯಜ್ಞಾನ ಆನಂದ ಆತ್ಮಕ ನೀನು ಅನಂತವಾದಂತಹ ಆನಂದ ನಿನ್ನಲ್ಲಿದೆ ಆ ಕಾರಣದಿಂದ ನೀನು ವಿಷಯ ಮೃಗತೃಷ್ಣೆಯನ್ನು ಅರಸಿ ಹೋಗುವುದಿಲ್ಲ ಇಲ್ಲಿ ಭಗವಂತನನ್ನ ಬಿಂಬ ಮತ್ತು ಜೀವಿಗಳನ್ನು ಪ್ರತಿಬಿಂಬ ಅಂತ ಮಾಡಿರೋದು ನ ಮೋಹಯತಿ ನ ಸ್ವ ಆವರಣಾಂಶೇನ ಅಭಿಭವತಿ ಈ ವಿಷಯ ಮೃಗತೃಷ್ಣೆ ಅಂದರೆ ಮಾಯೆಯಿಂದ ಬಂದು ಬಂದಿರುವಂತಹ ಈ ಮೋಹ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜೀವಿಗಳನ್ನು ಸೋಲಿಸಿಯೇ ಸೋಲಿಸುತ್ತೆ ಕೀದೃಶೀ ಸಾ ಆ ವಿಷಯ ಮೃಗತೃಷ್ಣೆ ಯಾವ ಥರದ್ದು ಸ್ವಾತ್ಮ ಸ್ವಾತ್ಮ ಅಂತ ಮಾಡಿದ್ದಾರೆ ಅದನ್ನ ಸ್ವಾತ್ಮ ರಾಮಂ ಅಂತ ಪದಚ್ಛೇದ ಮಾಡಿರೋದು ಸ್ವಹ ಸಚ್ಚಿದಾನಂದಾತ್ಮಕ ಸ್ವಹ ಸಚ್ಚಿದಾನಂದಾತ್ಮಕ ಸಚ್ಚಿದಾನಂದಾತ್ಮಕ ತ್ವಂ ಏವ ಆತ್ಮ ಸ್ವರೂಪಂ ಯಸ್ಯಾಹ ಸಾ ಮಾಯೆಗೆ ಸ್ವರೂಪ ಯಾರು ನೀನೇ ತಥಾ ತ್ವಯಿ ಅಧ್ಯಸ್ಥ ಸಾ ಸ್ವಸತ್ತಾ ಸ್ಫೂರ್ತಿ ಪದಂ ತ್ವಾಂ ಕಥಂ ವ್ಯಾಮೋಹಯೇತ್ ಇತ್ಯರ್ಥ ಮಾಯೆಗೆ ಅಧಿಷ್ಠಾನನಾದಂತಹ ನೀನು ನಿನ್ನನ್ನು ಹೇಗೆ ತಾನೆ ಮೋಹಗೊಳಿಸಲಿಕ್ಕೆ ಸಾಧ್ಯ ಇದೆ ಮಾಯೆ ಸ್ಪಂದನೆ ಆಗಬೇಕಾದ್ರೆ ನಿನ್ನ ಚೈತನ್ಯ ಬೇಕು ಅವಳು ಹೇಗೆ ತಾನೇ ನಿನ್ನನ್ನು ಮೋಹಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತನ್ನೋದು ಇನ್ನೊಂದರ್ಥ ಅತ್ರಾಪಿ ಚಕ್ರಾದೀನಾಂ ಭಗವದ್ ವಿಭೂತಿತ್ವಂ ವಿಷ್ಣು ಪುರಾಣಾದೌ ಪ್ರಸಿದ್ಧಂ ಚಕ್ರಾದಿ ವಿಷಯಗಳನ್ನು ಏನು ಹೇಳಿದ್ದಾರೋ ಪರಿಕರ ಪರಿಕರಗಳಾಗಿ ಅದು ಪ್ರಸಿದ್ಧವಾಗಿ ವಿಷ್ಣು ಪುರಾಣಾದಿ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ಇಲ್ಲಿಗೆ ಎಂಟನೆಯ ಶ್ಲೋಕದ ಟೀಕೆ ಮುಗಿದಿದೆ ಒಂಬತ್ತನೇ ಶ್ಲೋಕ ಒಂದು ಅವತರಣಿಕೆ ಏವಂ ಸ್ತುತ್ ಸ್ತುತ್ಯೋ ಹರಿಹರಯೋ ನಿರ್ಗುಣಂ ಸಗುಣಂ ಚ ಸ್ವರೂಪಂ ನಿರೂಪಿತಂ ಏಳನೇ ಶ್ಲೋಕದಲ್ಲಿ ತವ ಐಶ್ವರ್ಯಂ ಯತ್ತತ್ ಅಲ್ಲ ಆರನೇ ಶ್ಲೋಕದಲ್ಲಿ ತವ ಐಶ್ವರ್ಯ ಯತ್ತತ್ ಜಗದುದಯ ರಕ್ಷಾ ಪ್ರಲಯ ಕೃತ್ ಅಂತ ಹೇಳಿ ಭಗವಂತನ ನಿರ್ಗುಣ ಸ್ವರೂಪವನ್ನು ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ ಎಂಟನೇ ಶ್ಲೋಕದಲ್ಲಿ ಸಗುಣ ರೂಪವನ್ನು ಹೇಳಿದ್ರು ಮಹೋಕ್ಷ ಖಟ್ವಾಂಗ ಇತ್ಯಾದಿ ಹೇಳಿ ಸಂಪ್ರತಿ ಸ್ತುತೇಹೇ ಪ್ರಕಾರಂ ನಿರೂಪಯನ್ ಸ್ತೌತಿ ಸ್ತುತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳುವುದಕ್ಕೆ ಈ ಮುಂದಿನ ಶ್ಲೋಕ ಧ್ರುವಂ ಕಶ್ಚಿತ್ ಸರ್ವಂ ಸಕಲಮಪರಸ್ತ್ವಧ್ರುವಮಿದಂ ಪರೋ ಧ್ರವ್ಯಾಧ್ರವ್ಯೇ ಜಗತಿ ಗದತಿ ವ್ಯಸ್ತವಿಷಯೇ ಸಮಸ್ತೆಪ್ಯೇತಸ್ಮಿನ್ ಪುರಮಥನತೈರ್ವಿಸ್ಮಿತ ಸ್ತುವಂ ಜಿಹ್ರೀಮಿತ್ವಾನ್ನ ನ ಖಲು ನನು ಧೃಷ್ಟಾ ಮುಖರತಾ ಸಂಗ್ರಹಾರ್ಥ ಮೊದಲು ಹೇಳಿ ಟೀಕೆ ಕಡೆಗೆ ಹೋಗೋಣ ನಿನ್ನನ್ನು ಹೇಗೆ ತಾನೇ ಸ್ತುತಿಸ್ಬೇಕು ಒಂದಿಷ್ಟು ಜನ ನಿನ್ನ ಧ್ರುವ ಅಂತ ಹೇಳ್ತಾರೆ ಶಾಶ್ವತ ನೀನು ಅಂತ ಹೇಳ್ತಾರೆ ಜಗತ್ತು ಶಾಶ್ವತ ಅಂತ ಹೇಳ್ತಾರೆ ಒಂದಿಷ್ಟು ಜನ ಇನ್ನೊಬ್ಬ ಹೇಳ್ತಾನೆ ಅಧ್ರುವ ಎಲ್ಲವೂ ಕೂಡ ಅಧ್ರುವ ಯಾವುದೂ ಶಾಶ್ವತವಾಗಿಲ್ಲ ಎಲ್ಲವೂ ಕ್ಷಣಿಕ ಅಂತ ಹೇಳೋದು ಇನ್ನೊಬ್ಬರು ಹೇಳ್ತಾರೆ ದ್ರವ್ಯ ದ್ರವ್ಯ ವ್ಯಸ್ತ ವಿಷಯ ಲೋಕದಲ್ಲಿ ಶಾಶ್ವತವಾದಂತಹ ಒಂದಿಷ್ಟು ಅಂಶ ಇದೆ ಅಶಾಶ್ವತವಾದಂತಹ ಇನ್ನೊಂದಿಷ್ಟು ಅಂಶ ಇದೆ ಆದರೆ ನಾನು ಅಂತಹ ವಾದಗಳಲ್ಲಿ ನನಗೆ ರುಚಿಯಿಲ್ಲ ನಾನೇನು ಮಾಡ್ತಾ ಇದ್ದೀನಿ ನಿನ್ನ ರೂಪ ಹೇಗಾದರೂ ಇರಲಿ ಜಗತ್ತಿನ ರೂಪ ಯಾವ ಥರ ಆದರೂ ಇರಲಿ ನಿನ್ನನ್ನು ಸ್ತುತಿಸುವುದರಲ್ಲಿ ನನಗೆ ಯಾವ ನಾಚಿಕೆಯೂ ಇಲ್ಲ ಹಿಂದೆಯೇ ಹೇಳಿದ್ರು ಮಮತ್ವೇತಾಂ ವಾಣೀಂ ಗುಣಕಥನ ಪುಣ್ಯೇನ ಭವತಃ ಪುನಾಮಿ ಅಂತ ನಾನು ಈ ಸ್ತುತಿಯಲ್ಲಿ ತೊಡಗಿರುವಂಥದ್ದು ನನ್ನ ವಾಣಿಯನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಅಷ್ಟೇ ನನಗೆ ತಾತ್ಪರ್ಯ ನಿನ್ನ ರಂಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ವೇದಗಳೇ ಸೋತು ಹೋಗಿವೆ ಅಂತ ಹೇಳಿರುವಂಥದ್ದೇ ಇಲ್ಲಿ ಮತ್ತೆ ಹೇಳ್ತಾ ನನಗೆ ಯಾವ ನಾಚಿಕೆಯೂ ಇಲ್ಲ ನಿನ್ನ ಸ್ತುತಿ ಮಾಡುವುದರಲ್ಲಿ ನನಗೆ ಯಾವ ನಾಚಿಕೆಯೂ ಇಲ್ಲ ತೈಹಿ ವಿಸ್ಮಿತ ಇವ ಈ ತರ್ಕಗಳನ್ನೆಲ್ಲ ನೋಡಿ ಅವರಿಂದ ವಿಸ್ಮಯಗೊಂಡ ಹಾಗೆ ಆ ತರ್ಕಗಳಿಂದ ವಿಸ್ಮಯಗೊಂಡ ಹಾಗೆ ನಾನು ಆ ತರ್ಕಗಳಲ್ಲಿ ಯಾವ ತಾತ್ಪರ್ಯವನ್ನು ಹೊಂದದೆ ಇಲ್ಲದೆ ನಿನ್ನ ಸ್ತುತಿಯನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮುಖರತೆ ಏನಿದೆಯೋ ನೀನೇ ಹೇಳಿಸ್ತಾ ಇರೋದು ಅಂತ ಹೇಳಿ ಹಿಂದೆ ಹೇಳಿದ್ರು ನೀನೇ ಹೇಳಿಸ್ತಾ ಇರುವಂತಹ ಕಾರಣದಿಂದ ನನ್ನ ವಾಣಿ ಹೊರಟು ಬಿಟ್ಟಿದೆ ಆ ಕಾರಣದಿಂದ ನಾನು ಸ್ತುತಿಯನ್ನು ಮಾಡಿಯೇ ಮಾಡ್ತೀನಿ ಅಂತನ್ನೋದು ಸಂಗ್ರಹಾರ್ಥ ಟೀಕೆಯನ್ನು ನೋಡೋಣ ಧ್ರುವಮಿತಿ ಹೇ ಪುರಮಥನ ಸ್ತುತಿ ಪ್ರಕಾರೈ ತ್ವಾಂ ಸ್ತುವನ್ ನ ಜಿಹ್ರೇಮಿ ನಾಹಂ ಲಜ್ಜೆ ನಿನ್ನನ್ನು ಸ್ತುತಿ ಮಾಡುವುದರಲ್ಲಿ ನನಗೆ ಯಾವ ಲಜ್ಜೆಯೂ ಇಲ್ಲ ನಾಚಿಕೆಯೂ ಇಲ್ಲ ನಾಚಿಕೆ ಏನಕ್ಕೆ ಬರಬೇಕು ಮುಂದೆ ಇದೆ ಹಿಂದೆ ನಾವು ಹೇಳಿದ್ರು ವಿಸ್ಮಿತ ಇವ ಜಾತ ಚಮತ್ಕಾರ ಇವ ಯಾವುದೋ ಒಂದು ವಸ್ತುವನ್ನ ನೋಡಿ ನಮಗೆಲ್ಲ ಆಗುವಂತಹ ಅನುಭವ ಇದು ಯಾವುದೋ ಒಂದು ವಸ್ತುವನ್ನ ನೋಡಿ ಎಷ್ಟು ಚಕಿತ ಆಗ್ತಾನೆ ಅವನು ಅಂತಂದ್ರೆ ಅವನು ಮಾತ್ ಏನ್ ಮಾತಾಡ್ತಾ ಇದ್ದಾನೆ ಅವನಿಗೆ ಗೊತ್ತಾಗೋದಿಲ್ಲ ನಮ್ಮ ಅನುಭವದಲ್ಲಿರೋದು ಆ ತರಹ ಈ ತರ್ಕಗಳಿಂದ ನಾನು ಚಕಿತನಾಗಿ ನನಗೆ ಲಜ್ಜೆ ಇಲ್ಲ ನಾನು ಮಾತಾಡ್ತೀನಿ ನಾನು ಸ್ತುತಿಯನ್ನು ಮಾಡ್ತೀನಿ ಅಂತನ್ನೋದು ಯಥಾ ಕಶ್ಚಿತ್ ಅದ್ಭುತಂ ದೃಷ್ಟ್ವಾ ವಿಸ್ಮಿತ ತತ್ ಪರವಶತ್ವಾತ್ ಲೋಕೋಪಹಾಸ ಲೋಕೋಪಹಾಸಂ ಅಗಣಯಿತ್ವ ವಿಚೇಷ್ಟತೆ ಯಾರಿಗೋ ಒಬ್ಬನಿಗೆ ತುಂಬ ಚಮತ್ಕಾರ ಆಯಿತು ತುಂಬ ವಿಸ್ಮಯ ಆಯಿತು ಅಂತಂದರೆ ಜನ ಏನು ಹೇಳ್ತಾ ಇದ್ದಾರೆ ಅವನು ಲೆಕ್ಸೋದಿಲ್ಲ ಕಿರ್ಚಾಡ್ತಾನೆ ಇತ್ಯಾದಿ ಎಗರ್ತಾನೆ ಕಿರ್ಚಾಡ್ತಾನೆ ಥರ ಆಡ್ತಾನೆ ಲೋಕೋಪಹಾಸಂ ಅಗಣಯಿತ್ವ ಪಕ್ಕದಲ್ಲಿರೋರು ಎಷ್ಟಾದರೂ ಉಪಹಾಸ ಮಾಡಲಿ ಅವನಿಗೇನು ಲೆಕ್ಕ ಇಲ್ಲ ಅದ್ರ ಬಗ್ಗೆ ಯಾಕೆಂದರೆ ಅವನಿಗೆ ವಿಸ್ಮಯವಾಗಿದೆ ತಥಾ ಅಹಮಪಿ ಸ್ತೋತುಂ ಅಯಂ ನ ಜಾನಾತೀತಿ ಜನೋ ಮಾಂ ಉಪಹಸಿಷ್ಯತಿ ಇತಿ ಲಜ್ಜಾಂ ಅಗಣಯನ್ ಹೇ ಇವನು ಯಾವ ಸ್ತುತಿಯನ್ನು ಮಾಡ್ತಾನೆ ಇವನು ಯಾವ ಸ್ತುತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಜನ ಏನಾದರೂ ಉಪಹಾಸವನ್ನು ಮಾಡಿದ್ರೆ ನನಗೇನು ಲೆಕ್ಕ ಇಲ್ಲ ಅದರ ಬಗ್ಗೆ ನನಗೆ ಲಜ್ಜೆ ಇಲ್ಲ ಹೇಳ್ಕೊಳ್ಳಿ ಬಿಡಿ ಲಜ್ಜಾಂ ಅಗಣಯನ್ ಗಣನೆಗೆ ತಗೊಳ್ಳದೆ ತ್ವತ್ಸ್ತುತೌ ಪ್ರವೃತ್ತೋಸ್ತಿ ಇತ್ಯರ್ಥ ಹಾಗೆ ನಾನು ನಿನ್ನ ಸ್ತುತಿಯಲ್ಲಿ ನನಗೆ ಪ್ರವೃತ್ತಿ ತೈಹಿ ಕೈಹಿ ಪ್ರಕಾರೈಹಿ ಇತ್ಯಾಹ ಧ್ರುವಂ ಇತ್ಯಾದಿ ಯಾವ ಯಾವ ಥರದ ಸ್ತು ಸ್ತುತಿಯನ್ನು ಮಾಡಬಹುದಾಗಿತ್ತು ಅಂತನ್ನೋದು ಮುಂದೆ ಹೇಳ್ತಾರೆ ಒಬ್ಬೊಬ್ಬರು ಹೇಳುವಂಥ ರೀತಿ ಅದು ಈ ತರಹ ಹೇಳಿಲ್ವಲ್ಲ ಆ ತರಹ ಹೇಳಿಲ್ವಲ್ಲ ಅಂತ ಉಪಹಾಸ ಮಾಡಬಹುದು ನನಗೆ ಯಾವ ತರಹಗಳು ಅವು ಯಾವ ಸ್ತುತಿಗಳು ಅಂತನೋದು ನೋಡೋಣ ध्रुवम इत्यादि कश्चित कोपी सांख्य पातंजल मतानुसारी सर्व समग्रम जगत ध्रुवम जन्म निधन रहितम सदैव गदति <clears throat> ನಮ್ಮ ದರ್ಶನಗಳಲ್ಲಿ ಒಂದು ಮುಖ್ಯವಾದ ದರ್ಶನ ಆಸ್ತಿಕ ದರ್ಶನ ಸಾಂಖ್ಯ ಯೋಗ ದರ್ಶನ ಎರಡು ದರ್ಶನಗಳು ಸೇರಿ ಒಂದೇ ಅದು ಒಂದೇ ಕೋಟಿಗೆ ಸೇರುತ್ತೆ ಅದು ಈ ಸಾಂಖ್ಯ ಪಾತಂಜಲ ಮತ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಪತಂಜಲಿಗಳ ಯೋಗ ಸೂತ್ರಗಳು ಇದಕ್ಕೆ ಶಾಸ್ತ್ರ ಈ ಈ ದರ್ಶನಕ್ಕೆ ಶಾಸ್ತ್ರ ಅಥ ಯೋಗಾನುಶಾಸನಂ ಅಂತ ಶುರುವಾಗುವಂತಹ ಶಾಸ್ತ್ರ ಅದು ಪತಂಜಲಿ ಮುನಿಗಳು ಇದನ್ನ ಲೋಕಕ್ಕೆ ಕೊಟ್ಟಿರುವಂಥದ್ದು ಈ ಮತದ ಪ್ರಕಾರ ಲೋಕವೆಲ್ಲವೂ ಕೂಡ ಶಾಶ್ವತ ಧ್ರುವ ಮತ್ತೆ ಉತ್ಪತ್ತಿ ಅಂತ ಹೇಳ್ತಿರಲ್ಲ ವಿನಾಶ ಅಂತ ಹೇಳ್ತಿರಲ್ಲ ಅಂತಂದ್ರೆ ಇಲ್ಲೆಲ್ಲ ಅದು ಉತ್ಪತ್ತಿ ವಿನಾಶ ನಿಜವಾಗಿಯೂ ಅಲ್ಲ ಒಬ್ಬ ನಿದ್ದೆ ಮಾಡಿ ಎದ್ದಾಗ ಉತ್ಪತ್ತಿ ವಿನಾಶ ಏನಾದರೂ ಆಗುತ್ತಾ ಅಂತ ಆ ಆ ತರಹ ಅವರು ಜನ್ಮ ನಿಧನ ರಹಿತ ಈ ಜಗತ್ತೆಲ್ಲವೂ ಕೂಡ ಇದಕ್ಕೆ ಜನ್ಮವೂ ಇಲ್ಲ ನಿಧನವೂ ಇಲ್ಲ ಅಂತ ಹೇಳುವಂಥದ್ದು ಸಾಂಖ್ಯ ಮತ ಯಾವಾಗಲೂ ಶಾಶ್ವತವಾಗಿ ಇದೆ ಈ ಲೋಕ ಈ ಜಗತ್ತು ವ್ಯಕ್ತಂ ವದತಿ ವ್ಯಕ್ತವಾಗಿ ಹೇಳ್ತಾನೆ ನಹಿ ಅಸತಃ ಉತ್ಪತ್ತಿ ಸಂಭವತಿ ನವ ಸತಃ ವಿನಾಶ ಇಲ್ಲದೆ ಇರುವಂಥದ್ದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇರುವಂಥದ್ದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಅವರ ಮತ ಇತಿ ಆವಿರ್ಭಾವ ತಿರೋಭಾವ ಮಾತ್ರ ಉತ್ಪತ್ತಿ ವಿನಾಶ ಶಬ್ದಾಭ್ಯಾಂ ಅಭಿಲಕ್ಷ್ಯತೆ ಉತ್ಪತ್ತಿ ಮತ್ತೆ ನಾಶ ಆಗ್ತಾ ಇದೆಯಲ್ಲ ಅಂತ ಏನಾದರೂ ಯಾರಾದರೂ ಹೇಳಿದ್ರೆ ಇಲ್ಲಲ್ಲ ಅದು ಬರೀ ಆವಿರ್ಭಾವ ಭಾವ ಕಣ್ಣಿಗೆ ಕಾಣಿಸ್ತಾ ಇತ್ತು ಮತ್ತೆ ಅದು ಮುಚ್ಚಿ ಹೋಯಿತು ಮತ್ತೆ ಇನ್ಯಾವಾಗಲೂ ಕಾಣಿಸುತ್ತೆ ಅಂತನ್ನೋ ಥರ ತೇನ ಪರಮೇಶ್ವರೋಪಿ ತಾವತ್ ತಾವನ್ ಮಾತ್ರಸ್ಯ ಈಷ್ಟೇ ನು ಅಸತಃ ಉತ್ಪತ್ತೇ ಸತೋ ವಾ ವಿನಾಶಸ್ಯ ಇತ್ಯಭಿಪ್ರಾಯ ಮತ್ತೆ ಪರಮೇಶ್ವರನ ಕೆಲಸ ಏನು ಪರಮೇಶ್ವರ ಇಲ್ಲದೇ ಇರುವುದನ್ನು ಹುಟ್ಟಿಸುವುದಿಲ್ಲ ಇರುವುದನ್ನು ನಾಶ ಮಾಡುವುದಿಲ್ಲ ಆವಿರ್ಭಾವ ಭಾವವನ್ನು ಮಾಡ್ತಾನೆ ಇರುವುದನ್ನು ಮುಚ್ಚಿ ಹಾಕ್ತಾನೆ ಮುಚ್ಚಿರೋದನ್ನ ತೆಗೆದು ಹಾಕ್ತಾನೆ ಅಷ್ಟೇ ಅವನ ಕೆಲಸ ಅಂತ ಅವರು ಹೇಳೋದು ಇತಿ ಸತ್ಕಾರ್ಯವಾದ ಏಕ ಪಕ್ಷ ಇದು ತುಂಬ ವಿಸ್ತಾರ ಬೇಡ ಸತ್ಕಾರ್ಯವಾದ ಅಸತ್ ಏನೇನೋ ಇದೆ ಪರಿಣಾಮವಾದ ವಿವರ್ತವಾದ ಏನೇನೋ ಇದೆ ಒಟ್ಟಿನಲ್ಲಿ ಇರುವಂಥದ್ದು ಸತ್ಕಾರ್ಯವಾದ ಅಂದರೆ ಇದೇನೆ ಯಾವುದೂ ಎಲ್ಲೂ ಹೋಗಿಲ್ಲ ಎಲ್ಲ ಇದೆ ಉತ್ಪತ್ತಿ ವಿನಾಶ ಅಂತಂದರೆ ಅದು ಮುಚ್ಚಿ ಹೋಗುವಂಥದ್ದು ಮತ್ತೆ ಪ್ರಕಟ ಆಗುವಂಥದ್ದು ಅಷ್ಟೇ ಅಂತ ಅವರ ವಾದ ತಥಾ ಅಪರ ಅನ್ಯ ಸುಗತಮತಾನುವರ್ತಿ ಸಕಲಮಿದಂ ಅಧ್ರುವಂ ಕ್ಷಣಿಕಂ ಇತಿ ಗದತಿ ಇನ್ನೊಂದಿರುವಂಥದ್ದು ಇದರ ವಿರುದ್ಧ ಏನು ಅಂತಂದರೆ ಅಧ್ರುವ ಯಾವುದೂ ಕೂಡ ಇಲ್ಲ ಲೋಕ ಅಂತನ್ನೋದೇ ಇಲ್ಲ ಲೋಕ ಅಂತನ್ನೋದು ಅದಕ್ಕೆ ಇದೆ ಅಂತಲೇ ಹೇಳಲಿಕ್ಕೆ ಬರಲ್ಲ ಸತ್ವ ಅಂತಂದರೆ ಇರುವಿಕೆಯೇ ಇಲ್ಲ ಲೋಕಕ್ಕೆ ಮತ್ತೇನು ವಿಜ್ಞಾನ ಒಂದಿದೆ ಆ ವಿಜ್ಞಾನ ವಿಜ್ಞಾನದ ಸ್ಪಂದನೆಗಳು ಅಂತೆಲ್ಲ ಹೇಳಿಕೊಂಡು ಬುದ್ಧರ ಬೌದ್ಧರ ವಾದ ಇದು ಸುಗತ ಮನ್ ಮತಾನುಯಾಯಿಗಳು ಅಂತ ಸುಗತ ಅಂದರೆ ಬುದ್ಧ ಸುಗತ ಮತಾನುವರ್ತಿ ಸಕಲಮಿದಂ ಅಧ್ರುವಂ ಕ್ಷಣಿಕಂ ಇತಿ ಗದತಿ ನಹಿ ಸತಃ ಸ್ಥಿರತ್ವ ಸಂಭವತಿ ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅದು ಯಾವುದು ಕೂಡ ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಅವರ ಮತ ಅರ್ಥಕ್ರಿಯಾ ಕಾರಿತ್ವಂ ಏವ ಸತ್ವಂ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತನ್ನೋದೇ ಇರುವಿಕೆ ಇರುವಿಕೆಯ ಅರ್ಥ ಇದ್ರೆ ಅದು ಯಾವುದೋ ಕೆಲಸವನ್ನ ಮಾಡ್ತಾ ಇದೆ ಅಂತನ್ನುವುದು ಅವರ ವಾದ ತಚ್ಚ ಸತ್ ಅರ್ಥಸ್ಯ ಯೋಗೇನ ನ ವಿಳಂಬೇನ ಉತ್ಪದ್ಯತೆ ಇತಿ ಇದು ತುಂಬಾ ಅವರ ಮತಕ್ಕೆ ಇರುವಂತಹ ವಿಶೇಷ ಅದು ಅದನ್ನು ಬಿಟ್ಟು ಬಿಡೋಣ ಏಕಸ್ಮಿನ್ ಸರ್ವಾರ್ಥ ಕ್ರಿಯಾ ಸಮಾಪ್ತೇ ಉತ್ತರಕ್ಷಣೆ ಅಸತ್ವಮೇವ ತಥಾಚ ಪರಮೇಶ್ವರಸ್ಯಾಪಿ ಕ್ಷಣಿಕ ವಿಜ್ಞಾನ असौ असतः उत्पत्तेः ईष्टे न तु सतः स्थिरत्वाय इति द्वितीयः पक्षः ಸರ್ವಕ್ಷಣಿಕತಾವಾದ ಲಕ್ಷಣ ಎಲ್ಲವೂ ಕೂಡ ಕ್ಷಣಿಕವಾಗಿದೆ ಅಂತ ತಗೊಂಡ್ರೆ ಸಾಕು ಆ ಬೌದ್ಧರ ಮತದಲ್ಲಿ ನಾನೂ ಇಲ್ಲ ನೀನು ಇಲ್ಲ ಜಗತ್ತೂ ಇಲ್ಲ ಎಲ್ಲವೂ ಕೂಡ ವಿಜ್ಞಾನ ವಿಜ್ಞಾನದ ಸ್ಪಂದನೆಗಳು ಅಂತ ಹೇಳಿ ಬೌದ್ಧರವಾದ ಶೂನ್ಯಕ್ಕೆ ಯಾವಾಗ ಹೋಗ್ತೀವೋ ಅದು ಮಹಾಶೂನ್ಯಕ್ಕೆ ಹೋದಾಗ ಮುಕ್ತಿ ಅಂತ ಹೇಳ್ಕೊಂಡು ಅವರೆಲ್ಲ ಹೇಳ್ತಾರೆ ಯೋಗ ಮತಕ್ಕೆ ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು ಯಾಕೆಂದರೆ ಯೋಗದಲ್ಲಿ ಲೋಕವೆಲ್ಲವೂ ಸತ್ಯ ಯಾವುದೂ ಉತ್ಪತ್ತಿ ನಾಶ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವುದೂ ಇಲ್ಲ ಅದನ್ನು ಉತ್ಪತ್ತಿ ನಾಶ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಕೊಂಡು ಇದು ಬೌದ್ಧರ ಮತ ತದುಭಯ ಪಕ್ಷ ಸಹಿಷ್ಣುಶ್ಚ ಪರಹ ತಾರ್ಕಿಕ ಸಮಸ್ತೆ ಏತಸ್ಮಿನ್ ಜಗತಿ ನಿತ್ಯತ್ವ ಅನಿತ್ಯತ್ವೇ ವ್ಯಸ್ತ ವಿಷಯ ಭಿನ್ನ भिन्नधर्मवर्तिनी ಗದತಿ ಇವರಿಬ್ಬರಿಗಿಂತಲೂ ಭಿನ್ನವಾದಂತಹ ತರ್ಕ ಯಾವುದು ತಾರ್ಕಿಕರ ತರ್ಕ ನ್ಯಾಯವೈಶೇಷಿಕ ಅಂತ ಹೇಳಿಕೊಂಡು ಇನ್ನೊಂದು ದರ್ಶನ ಅದು ಈ ಬೌದ್ಧ ದರ್ಶನ ಅವೈದಿಕ ದರ್ಶನ ಈ ನ್ಯಾಯವೈಶೇಷಕದ್ದು ವೈದಿಕ ದರ್ಶನ ಅಲ್ಲಿ ಏನು ಹೇಳ್ತಾರೆ ಒಂದಿಷ್ಟು ಶಾಶ್ವತ ಒಂದಿಷ್ಟು ಅಶಾಶ್ವತ ಆಕಾಶ ಕಾಲ ಈ ಕೋಟಿಗೆ ಸೇರುವಂಥದ್ದು ಒಂದಿಷ್ಟು ಶಾಶ್ವತವಾಗಿದೆ ಇನ್ನೊಂದಿಷ್ಟು ಅಶಾಶ್ವತವಾಗಿದೆ ಅಂತ ಅವರ ವಾದ ಆ ಅಶಾಶ್ವತ ಏನಕ್ಕಾಗುತ್ತೆ ಅಂತಂದರೆ ಅದು ಒಂದಣುವಿಂದ ಎರಡಣು ಎರಡಣುವಿಂದ ಮೂರಣು ಆ ಥರ ಆಗಿ ಕೊನೆಯಲ್ಲಿ ಎಲ್ಲ ಅಣುಗಳು ಬೇರೆ ಬೇರೆಯಾಗಿ ಬಿಡುತ್ತವೆ ಅದು ಉತ್ಪತ್ತಿ ಮತ್ತು ಕ್ಷಯ ಅಂತ ಅವರವಾದ ಆಕಾಶಾದಿ ಚತುಷ್ಕ ಪೃಥಿವ್ಯಾದಿ ಚತುಷ್ಕ ಪರಮಾಣವಶ್ಚ ನಿತ್ಯಾಹ ಆಕಾಶ ಕಾಲಾದಿ ಆ ಕಾಲ ದಿಗಾತ್ಮನಃ ಪೃಥಿವ್ಯಾದಿ ಪರಮಾಣವಶ್ಚ ನಿತ್ಯಾಹ ಇತಿ ವಾ ಅಲ್ಲಿ ಒಂದಿಷ್ಟು ನಿತ್ಯ ಅಂತ ಹೋಗ್ತಾರೆ ಅವರ ದರ್ಶನದಲ್ಲಿ ಒಂದಿಷ್ಟು ಅನಿತ್ಯ ಕಾರ್ಯದ್ರವ್ಯಾಣಿ ಚ ಅನಿತ್ಯಾನಿ ಯಾವುದು ನಿತ್ಯ ದ್ರವ್ಯ ದ್ರವ್ಯಗಳಿಂದ ತೆಗೆಯಲ್ಪಟ್ಟು ಮಾಡಲ್ಪಡ್ತವೋ ಅವುಗಳು ಅನಿತ್ಯ ಯಾಕೆಂದರೆ ಒಂದು ಸರ್ತಿ ಮಾಡಲ್ಪಟ್ಟಿದೆ ಆದರೆ ಅದು ಮುರಿಯಲ್ಪಡುತ್ತೆ ನಾಶವಾಗಲ್ಪಡುತ್ತೆ ಅಂತ ಆ ವಾದ ತಥಾ ಚ ಅನಿತ್ಯಾನಾಂ ಉತ್ಪತ್ತಿ ವಿನಾಶ ವಿನಾಶಯೋ ಈಷ್ಟೇ ಪರಮೇಶ್ವರ ನತು ನಿತ್ಯಾನಾಂ ಅಪಿ ಇತ್ಯರ್ಥ ನಿತ್ಯ ವಸ್ತುಗಳನ್ನು ಸೃಷ್ಟಿ ಮಾಡುವುದಿಲ್ಲ ಈಶ್ವರ ಅನಿತ್ಯ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿಕೊಂಡು ಇದು ಮೂರನೇ ವಾದ ತಾರ್ಕಿಕರ ವಾದ ನ್ಯಾಯವೈಶೇಷಿಕದ ವಾದ ತಥಾಚ ತ್ರಿಷು ಅಪಿ ಏತೇಷು ದ್ವೈತ ಅಂಗೀಕಾರಾತ್ ಅದ್ವಿತೀಯ ಸನ್ಮಾತ್ರ ರೂಪಸ್ಯ ಪರಮೇಶ್ವರಸ್ಯ ಸ್ಪರ್ಶೋಪಿ ನಾಸ್ತಿ ಇತಿ ಸೋಪಾಧಿಕ ಸಂಕುಚಿತ ಐಶ್ವರ್ಯರೂಪೇಣ ಸ್ತುತಿ ಸರ್ವಥಾ ಲಜ್ಜಕರಿ ಇತ್ಯರ್ಥ ಈ ಯಾವ ಪಕ್ಷವನ್ನು ಅನುಸರಿಸಿದರೂ ದ್ವೈತವನ್ನು ಸ್ವೀಕಾರ ಮಾಡಿದ ಹಾಗೆ ಅದ್ವಿತೀಯವಾದಂತಹ ಸತ್ತು ಏನಿದೆಯೋ ಬರಿಯ ಸತ್ತು ಬರಿಯ ಇರುವಿಕೆ ಅಂತಹ ಪರಮೇಶ್ವರನ ಸ್ಪರ್ಶ ಕೂಡ ಆಗುವುದಿಲ್ಲ ಈ ದ್ವೈತವನ್ನು ಸ್ವೀಕಾರ ಮಾಡಿದ್ರೆ ಅದ್ವಿತೀಯವಾದಂತಹ ಪರಮೇಶ್ವರನನ್ನ ಸ್ತುತಿಸಿದ ಹಾಗೆ ಆಗುವುದಿಲ್ಲ ಯಾಕೆ ಪರಮೇಶ್ವರ ಅಂತವನು ಸೋಪಾಧಿಕ ಮಾಯೆ ಎಂಬ ಉಪಾಧಿಯನ್ನು ಹೊಂದಿದ್ದಾನೆ ಆ ಕಾರಣದಿಂದ ಅವನನ್ನು ಈ ಉಪಾಧಿ ಸಹಿತವಾದಂತಹ ಯಾವ ಸ್ತುತಿಯನ್ನು ಮಾಡಿದರೂ ಅವನಿಗೆ ಹೊಂದುವುದಿಲ್ಲ ಎಂಬ ಕಾರಣದಿಂದ ಇದು ನಾಚಿಕೆಯನ್ನು ತರುವಂಥದ್ದು ಲಜ್ಜಾ ವಿಷಯ ಲಜ್ಜಾಕರಿ ಇತ್ಯರ್ಥ ತರ್ಹಿ ಕಿಮಿತಿ ನ ಲಜ್ಜಸೆ ಇತ್ಯದ ಮತ್ತೆ ನೀನು ಸ್ತುತಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆಲ್ಲ ಲಜ್ಜೆಯ ವಿಷಯ ಮತ್ತೆ ಸ್ತುತಿಯನ್ನು ಯಾಕೆ ಮಾಡಬೇಕು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನಾನು ಅಹೋ ಅಹೋ ಖಲು ನಿಶ್ಚಿತ ಮುಖರತ ವಾಚಾಲತ ಧೃಷ್ಟ ನಿರ್ಲಜ್ಜ ನನ್ನ ಈ ಮುಖರತೆ ಏನಿದೆಯೋ ವಾಚಾಲತೆ ಬಾಯಿ ಬಡುಕತನ ಅಂತ ಹೇಳ್ಬೋದು ವಾಚಾಲತೆ ಏನಿದೆಯೋ ಅದು ನಿರ್ಲಜ್ಜವಾಗಿದೆ ಧೃಷ್ಟವಾಗಿದೆ ಧೃಷ್ಟ ಅಂತಂದರೆ ಯಾವುದಕ್ಕೂ ಲೆಕ್ಕ ಲೆಕ್ಕ ಇಲ್ಲ ಯಾರೇನು ಬೇಕಾದ್ರೂ ತಿಳ್ಕೊಳ್ಳಿ ನಾನು ನಿನ್ನ ಸ್ತುತಿಯನ್ನು ಮಾಡ್ತೀನಿ ಅಂತ ಇದರ ಅರ್ಥ ತಥಾಚ ಮುಖರತಾ ಏವ ಲಜ್ಜಾಂ ಅಪಹರತಿ ಇತ್ಯರ್ಥ ಈ ನನ್ನ ಮುಖರತೆ ಏನಿದೆಯೋ ನನ್ನ ಈ ವಾಚಾಲತೆ ಏನಿದೆಯೋ ಬಾಯಿ ಬಂದಿದ್ದನ್ನು ಹೇಳಿ ಲಜ್ಜೆಯನ್ನು ಲೆಕ್ಕಿಸೋದಿಲ್ಲ ಲಜ್ಜೆ ಇದ್ಕೊಂಡು ಹೋಗಲಿ ಅಂತನ್ನೋದು ಏವಂ ಸರ್ವಪ್ರಕಾರ ಪ್ರವಾದಕ ವಾದಾದೀನಾಂ ಆಭಾಸತ್ವಂ ಉಕ್ತಂ ಅದ್ವಿತೀಯ ವಾದಸ್ಯೈವ ಲಜ್ಜಾ ಅನಾಸ್ಪದತ್ವೇನ ಸತ್ಯತ್ವ ಇತಿ ದ್ರಷ್ಟವ್ಯಂ ಯಾವ ತರಹದ ವಾದವಿದ್ದರೂ ಕೂಡ ಅಂದರೆ ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ ಅವೆಲ್ಲ ನಾನು ಭಗವಂತನಿಗೆ ಭಗವಂತನನ್ನು ಪಡೆಯುವುದಕ್ಕೆ ಪ್ರಯೋಜನ ಆಗುವುದಿಲ್ಲ ಅದ್ವಿತೀಯವಾದಂತಹ ಭಗವಂತ ಅಂತ ಯಾವುದು ಶ್ರುತಿಗೆ ಅನುಕೂಲವಾದಂತಹ ತರ್ಕ ಏನಿದೆಯೋ ಅದೇ ನಮಗೆ ಸಹಕಾರಿ ಏತಚ್ಚ ತ್ವಂ ಅರ್ಕಸ್ತ್ವಂ ಸೋಮಃ ಇತ್ಯಾದವು ಸ್ಪಷ್ಟೀಕರಿಷ್ಯತೆ ಮುಂದೆ ಇರುವಂಥದ್ದು ಅದ್ವಿತೀಯತ್ವವನ್ನು ಹೇಳುವಂತಹ ಮುಂದೆ ಒಂದು ಶ್ಲೋಕ ಇದೆ ಅದರಲ್ಲಿ ಸ್ಪಷ್ಟವಾಗುತ್ತೆ ನೀನು ಸೂರ್ಯ ನೀನು ಚಂದ್ರ ನೀನು ನೀರು ಇತ್ಯಾದಿ ಹಾಗೆ ಹೇಳಿ ಭಗವಂತನ ಅದ್ವಿತೀಯ ಅದ್ವಿತೀಯತ್ವವನ್ನು ಅಲ್ಲಿ ಸಿದ್ಧಿ ಮಾಡಿದ್ದಾರೆ ಅಲ್ಲಿ ಇದು ಸ್ಪಷ್ಟ ಆಗುತ್ತೆ ಹರಿಪಕ್ಷೇಪ್ಯೇವಂ ತತ್ರ ಪುರಮಥನ ಶಬ್ದ ಪ್ರಾಗ್ವ್ಯಾಖ್ಯಾತ ವಿಷ್ಣು ಪಕ್ಷದಲ್ಲೂ ಬೇರೆ ವಿಷಯಗಳು ಸಮಾನ ಪುರಮಥನ ಎಂಬ ಅರ್ಥವನ್ನು ಹಿಂದೆ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡಿಯಾಗಿದೆ ಮಥನ ಅಂತಂದರೆ ವ್ರಜ ವ್ರಜದಲ್ಲಿರುವಂಥವನು ನೀನು ಅಂತನೋ ಅರ್ಥವನ್ನು ಕೊಟ್ಟಿದ್ದಾರೆ ಮಿಕ್ಕ ಎಲ್ಲ ವ್ಯಾಖ್ಯಾನ ಸಮಾನ